तस्य हरेस्तवनम् कृतवान् मुनिरुत्तममादरतः सुखतीर्थपदाभिहितः पठतः ತದಿದಂ ಭವತಿ ಧ್ರುವಮುಚ್ಯ ಸುಖಂ ಈ ರೀತಿಯಾಗಿ ದೇವವರನಾದ ಆ ಭಗವಂತನ ಸ್ತೋತ್ರವನ್ನ ಉತ್ತಮವಾದ ಸ್ತೋತ್ರವನ್ನ ಆ ಮುನಿ ಕಾಮಕ್ರೋಧರಹಿತರಾದವರಿಗೆ ಮುನಿ ಅಂತ ಕರೆಯಬೇಕು ಅಂತಹ ಮುನಿಗಳು ಮಾಡಿದರು ಅವರ ಹೆಸರು ಸುಖತೀರ್ಥ ಪಠದಸ್ತದಿದಂ ಭವತಿ ಧ್ರುವಮುಚ್ಚ ಸುಖಂ ಇದನ್ನು ಪಠನ ಮಾಡಿದವರಿಗೆ ಶ್ರೇಷ್ಠ ಸುಖ ಪ್ರಾಪ್ತಿಯಾಗ್ತದೆ